श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे यो नित्यमच्युतपदाम्बुजयुग्मरुक्मव्यामोहतस्तयितराणि तृणाय मेने अस्मद्गुरोर्भगवतोऽस्य दयैकसिन्धो रामानुजस्य चरणौ शरणम् प्रपद्ये मातापिता युवतयस्तनया विभूतिः सर्वम् यदेव नियमेन मदन्वयानाम् आद्यस्य न कुलपतेर्वकुलाभिरामम् श्रीमत्तदङ्घ्रियुगलम् प्रणमामि मूर्ध्ना ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರಯೋ ಇವಾನ್ ಭಕ್ತಾಂಘ್ರಿರೇಣು ಪರಕಾರಯತೀಂದ್ರಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ ಪ್ರಪದ್ಯೇತಂ ಗಿರಿಂ ಪ್ರಾಯ ಶ್ರೀನಿವಾಸಾನುಕಂಪಯಾ ಇಕ್ಷುಸಾರಸ್ರವಂತ್ಯೇವ ಯನ್ಮೂರ್ತ್ಯಾ ಶರ್ಕರಾಯಿತಂ ವಿಗಾಹೇ ತೀರ್ಥಬಹುಳಾಂ ಶೀತಳಾಂ ಗುರುಸಂತತಿಂ ಶ್ರೀನಿವಾಸದಯಾಂ ಬೋಧಿ ಪರೀವಾಹ ಪರಂಪರಾಂ ಕೃತಿನಃ ಕಮಲಾವಾಸ ಕಾರುಣ್ಯೈಕಾಂತಿನೋ ಭಜೆ ದತ್ತೇ ಯತ್ಸೂಕ್ತಿರೂಪೇಣ ತ್ರಿವೇದಿ ಸರ್ವಯೋಗ್ಯತಾನ್ ಪರಾಶರಮುಖಾನ್ ವಂದೇ ಭಗೀರಥನಯೇ ಸ್ಥಿತಾನ್ कमलाकान्तकारुण्यगङ्गाप्लावितमद्विदान् अशेषविघ्नशमनम् अनीकेश्वरमाश्रये श्रीमतः करुणाम्बोधौ शिक्षास्रोतयोत्थितम् समस्तजननीम् वन्दे चैतन्यस्तन्यदायिनीम् श्रेयसीम् श्रीनिवासस्य करुणामिव रूपिणीम् वन्दे वृषगिरीशस्य महिषीम् विश्वधारिणीम् तत्कृपा प्रतिघातानाम् क्षमया वारणम् यया निशामयितु माम् नीळा यद्भोगपटलैर्ध्रुवम् भावितम् श्रीनिवासस्य भक्तदोषेष्वदर्शनम् कमप्यनवधिम् वन्दे करुणावरुणालयम् ವೃಷಶೈಲತಟಸ್ಥಾನಾಂ ಸ್ವಯಂ ವ್ಯಕ್ತಿ ವ್ಯಕ್ತಿಮುಪಾಗತಂ ಅಕಿಂಚನ ಸೂತಿ ಸೂತಿಂ ಅಪವರ್ಗತ್ರವರ್ಗಯೋ ಅಂಜನಾದ್ರೀಶ್ವರದಯಾಂ ಅಭೀಷ್ಟಭೂಮಿ ನಿರಂಜನಾಂ ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ ಈ ಮೂರು ದಿವಸ ಈ ಹತ್ತು ಪದ್ಯಗಳನ್ನೇ ಓದ್ತಾ ಇದ್ದೇನೆ ಇದು ಯಾವತ್ತು ಮುಗಿಯುತ್ತೆ ಅಂತ ನಿಮಗೆ ಅನಿಸಿರಬಹುದು ಯಾವತ್ತಾರು ಮುಗಿಯಲಿ ಮುಗಿಸೋದು ಮುಖ್ಯವಲ್ಲ ಶ್ಲೋಕಗಳಲ್ಲಿ ಅಡಗಿರ್ತಕ್ಕಂತಹ ರಸಭಾವ ಸಾಹಿತ್ಯ ಮಾಧುರ್ಯ ವೇದಾಂತದ ಒಳಗಿನ ಮರ್ಮಗಳು ಅವುಗಳನ್ನು ತಿಳಿಸಬೇಕಾದ್ರೆ ಇಷ್ಟು ವೇಳೆ ಬೇಕು ಒಂದೊಂದು ಶ್ಲೋಕಕ್ಕೆ ಹಾಗಿದ್ರೆ ಮುಂದೆ ಏನು ಮಾಡ್ತೀವಿ ಮುಂದೆ ಗೊತ್ತೇ ಇದೆ ಫಲಹಾರ ಒಂದೊಂದು ದಶಕದಲ್ಲಿ ಒಂದೊಂದು ಎರಡೆರಡು ಶ್ಲೋಕಗಳನ್ನು ಹೇಳಿ ಉಳಿದಿದ್ದನ್ನು ಸಾರಾಂಶ ಹೇಳಿ ಒಟ್ಟಿನಲ್ಲಿ ಭಗವಂತನ ದಯಾ ಸ್ವರೂಪವನ್ನು ತಮಗೆ ಒಂದು ವಂದ್ಯವಾದ ರೀತಿಯಲ್ಲಿ ಶ್ರುತಪಡಿಸಬೇಕು ತಮಗೆಲ್ಲರಿಗೂ ನಮಸ್ಕಾರಗಳು ಈ ಮೊದಲನೇ ದಶಕದಲ್ಲಿ ಮೊದಲನೇ ಶ್ಲೋಕದಲ್ಲಿ ವೆಂಕಟಾಚಲ ಪರ್ವತಕ್ಕೆ ಆಚಾರ್ಯರು ನಮಸ್ಕಾರ ಮಾಡಿದರು ಭಗವಂತನ ದಯೆ ಕಬ್ಬಿನ ಹಾಲು ರೂಪದಲ್ಲಿ ಹರಿದು ಬಂದು ಘನೀಭೂತವಾಗಿ ಕಲು ಸಕ್ಕರೆಗೆ ಯಾರು ನಮಸ್ಕಾರ ಮಾಡ್ತಾರಿಯೇ ಬಾಯಿ ಕಹಿ ಆದವರು ಮಾಡ್ತಾರೆ ಅದನ್ನು ಗಾಜಿನ ಪೆಟ್ಟಿಗೆಯಲ್ಲಿ ಇಟ್ಟು ನಿಮಗೆ ಸಿಕ್ಕದೇ ಇರೋ ಹಾಗೆ ಮಿಠಾಯಿ ಅಂಗಡಿಯನ್ನು ಮಾಡಿದರೆ ನೀವು ಹೊರಗಡೆಯೇ ನಿಂತ್ಕೊಂಡು ಅದನ್ನು ನೋಡ್ತೀರಿ ಕೈ ಮುಗಿತೀರಿ ನನ್ನ ಕೈಗೆ ಸಿಕ್ಕಲಿ ಅಂತ ಕೇಳ್ತೀರಿ ವೆಂಕಟಾಚಲವು ದುರ್ಲಭವಾದ ಪರ್ವತವೇ ಅಲ್ಲಿ ತನಕ ಹೋಗಬೇಕಲ್ಲ ಹತ್ತಬೇಕಲ್ಲ ಹತ್ತಿದ್ರೂ ಒಳಗೆ ದರ್ಶನ ಆಗಬೇಕಲ್ಲ ದರ್ಶನ ಆದರೂ ಸ್ವಲ್ಪ ಹೊತ್ತು ನಿಲ್ಲುವಂಥ ಅವಕಾಶ ಆಗಬೇಕಲ್ಲ ಆದರೂ ಸಿಗ್ಬೋದು ವೆಂಕಟ ಎಂಬುವ ಕಲ್ಲು ಸಕ್ಕರೆ ಸುಲಭವಾಗಿ ಸಿಕ್ಕೋದಿಲ್ಲ ಕಲ್ಲು ಸಕ್ಕರೆ ಕೊಳ್ಳಿರೋ ಸಂತೆ ಸಂತೆಗಳಲ್ಲಿ ಮಾರುವುದಿದಲ್ಲ ಪುರಂದರದಾಸರು ಹೇಳಿಲ್ವೇ ನೋಡಿ ಅದನ್ನ ನಾ ತಂದಿದ್ದೀನಿ ನೀವು ತಗೊಳ್ಳಿ ತಗೊಳ್ಳಿ ಭಗವಂತನ ನಾಮ ಅಂತ ಅವರು ಭಗವಂತನ ಶ್ರೀನಾಮವನ್ನು ಹೇಳಿದರು ಇಲ್ಲಿ ಪರ್ವತವನ್ನೇ ವರ್ಣನೆ ಮಾಡಿದರು ಎರಡನೇ ಶ್ಲೋಕದಲ್ಲಿ ಎಲ್ಲ ತೀರ್ಥ ಸ್ವರೂಪವೇ ಮೊದಲನೇದು ಕಬ್ಬಿನ ಹಾಲು ಎರಡನೇದು ಭಗವಂತನ ವೆಂಕಟೇಶ್ವರನ ದಯಾರೂಪದಲ್ಲಿ ಹರಿದು ಬಂದ ಆಚಾರ್ಯ ಪರಂಪರೆ ಶೀತಲಾಂ ಗುರು ಸಂತತಿಂ ಶ್ರೀ ಶ್ರೀನಿವಾಸ ದಯಾಂಬೋಧಿ ಪರಿವಾಹ ಪರಂಪರಾಂ ನೆನ್ನೆ ಹೇಳಿದು ಸಮುದ್ರದ ಕಡೆ ಹರಿಯುವ ನದಿ ನೀರಲ್ಲ ಇದು ಸಮುದ್ರದಿಂದ ನಮ್ಮ ಕಡೆಗೆ ಹರಿದು ಬರುವ ನೀರು ಬೆಟ್ಟದಿಂದ ಹರಿಯುವ ನೀರು ನೀವು ನೋಡಿದ್ದೀರಿ ಸಮುದ್ರದ ಕಡೆಗೆ ಹೋಗುತ್ತೆ ನದೀನಾಂ ಸಾಗರೋಗತಿ ಕೇಳಿದ್ದೀರಿ ಅದು ಪ್ರಾಕೃತ ಜಗತ್ತಿನಲ್ಲಿರುವಂತಹ ಒಂದು ನಿಯಮ ಆಚಾರ್ಯ ಪರಂಪರೆ ಎಂಬುದು ಇದು ಅಪ್ರಾಕೃತವಾದ ಪ್ರವಾಹ ಇದು ಭಗವಂತನ ಕೃಪೆ ನಮ್ಮ ಮೇಲೆ ಹರಿದು ಬರಬೇಕು ಆದ್ದರಿಂದ ಅದು ತೀರ್ಥ ಸಮೃದ್ಧಿ ಒಣಗಿ ಹೋಗುವ ತೀರ್ಥವಲ್ಲ ಗುರು ಪರಂಪರೆ ಎಲ್ಲ ಮೊಘಲಾಯರ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಪೋರ್ಚುಗೀಸರ ಕಾಲದಲ್ಲಿ ಗೋವೆಯಲ್ಲಿ ಉತ್ತರ ಭಾರತದಲ್ಲಿ ನಮ್ಮ ಧರ್ಮಕ್ಕೆ ಸಂಸ್ಕೃತಿಗೆ ಅತ್ಯಂತ ಘೋರ ಆಪತ್ತು ಉಂಟಾದ ಕಾಲದಲ್ಲಿ ನಮ್ಮ ಗುರು ಪರಂಪರೆ ಹೋಗಲಿಲ್ಲ ಈ ಮಾತೆಷ್ಟು ಸತ್ಯ ನೋಡಿಕೊಳ್ಳಿ ಕಾಂಚಿ ನಗರಿಯನ್ನು ಕೊಳ್ಳೆ ಹೊಡೆದರು ಮಲ್ಲಿಕಾಫರ್ ಕಡೆಯವರು ಅವನು ಕನ್ವರ್ಟೆಡ್ ಹಿಂದೂ ಹಿಜಡ ಮಲ್ಲಿಕ್ ಕಾಫರ್ ನಮ್ಮ ಹಿಂದೂಗಳನ್ನೇ ಕನ್ವರ್ಟ್ ಮಾಡಿ ಈ ರೀತಿ ಮಾಡಿಸಿದರು ಶ್ರೀರಂಗವನ್ನು ಲೂಟಿ ಮಾಡಿದರು ಉತ್ಸವ ಮೂರ್ತಿ ನಂಬೆರುಮಾಳು ಅರವತ್ತು ವರ್ಷ ಕಾಡು ಮೇಡು ಸಿಕ್ಕ ಕಡೆಯಲ್ಲಿ ಅಲೆದಾಡಿದ ಸ್ವಾಮಿ ಅವನ ರಕ್ಷಣೆಗೆ ನಿಂತು ಪಿಳ್ಳೆ ಲೋಕಾಚಾರ್ಯರು ನಡೆಯಲಾರದೆ ಜ್ಯೋತಿಷ್ಕುಡಿ ಎಂಬ ಹಳ್ಳಿಯಲ್ಲಿ ಭಗವತ್ಪಾದ ಸೇರಿಕೊಂಡರು ವೇದಾಂತ ದೇಶಕರು ಮಕ್ಕಳನ್ನು ಕರ್ಕೊಂಡು ಮೇಲ್ಕೋಟೆಗೆ ಬಂದರು ಉತ್ಸವ ಮೂರ್ತಿ ಶ್ರೀರಂಗನಾಥ ತಲೆ ತಪ್ಪಿಸಿಕೊಂಡು ಪಾಂಡವರು ವನವಾಸ ಮಾಡಿದಂತೆ ಶ್ರೀರಂಗದಿಂದ ಕನ್ಯಾಕುಮಾರಿಗೆ ಹೋಗಿ ಅಲ್ಲಿಂದ ಕೋಳಿಕೋಡು ಕಲ್ಲಿಕೋಟೆ ಮಾರ್ಗವಾಗಿ ಇಲ್ಲೆಲ್ಲವಾಲದ ಮೇಲ್ಕೋಟೆಯಲ್ಲೂ ಬಂದ ಅಲ್ಲಿಯೂ ಹನ್ನೆರಡು ವರ್ಷ ಇದ್ದ ಮುಳುಬಾಗಲ ಮೂಲಕ ತಿರುಪತಿ ಬೆಟ್ಟವನ್ನು ಸೇರಿದ ಬೆಟ್ಟ ಆಶ್ರಯ ಕೊಟ್ಟಿದ್ದು ರಂಗನಾಥನಿಗೆ ಮೂರನೇ ಬೆಟ್ಟದ ಕಮರಿಯಲ್ಲಿ ಸೊಪ್ಪು ಸದೆ ಎಲ್ಲ ಮುಚ್ಚಿ ಅವನನ್ನು ಚಪ್ರ ಹಾಕಿ ಈ ಕೊಡಗಿನ ಉತ್ಸವಕಾರರು ಕೊಡವರು ಅವನ ನೈವೇದ್ಯಕ್ಕೆ ಸಿಕ್ಕ ಸಿಕ್ಕ ಎಲೆ ಹೂವು ಹಣ್ಣು ಏನು ಸಿಕ್ಕುತ್ತೋ ತಂದುಕೊಳ್ಳಿ ತಿನ್ನಬೇಕು ತಿನ್ನಬೇಕು ವಿವೇಕವಿಲ್ಲದೆ ಅದೆಲ್ಲ ಕಾಪಾಡಿದರು ಅರವತ್ತು ವರ್ಷ ಶ್ರೀರಂಗ ಹಾಳಾಯಿತು ಸಿಕ್ಸ್ಟಿ ಇಯರ್ಸ್ ಮಧುರಾ ವಿಜಯಂ ಎಂಬುದಾಗಿ ವಿಜಯನಗರದ ಸೇನಾಧಿಪತಿಯಾಗಿದ್ದ ಕಂಪಣಾರ್ಯ ಅವನ ಹೆಂಡತಿ ಮಹಾಪಂಡಿತೆ ಅವಳು ಮಧುರಾ ವಿಜಯಂ ಅಂತ ಒಂದು ಮಹಾ ನಾಟಕವನ್ನು ಬರೆದಿದ್ದಾಳೆ ಕಾವ್ಯ ಬರೆದಿದ್ದಾಳೆ ತಿರುವರಂಗನ್ ಉಲಾ ಎಂಬುದಾಗಿ ಎರಡು ಸಂಪುಟದಲ್ಲಿ ವೇಣುಗೋಪಾಲ್ ನಾಯ್ಕರ್ ಎಂಬುವರು ಕೊಯಮತ್ತೂರಿನವರು ಈ ಶ್ರೀರಂಗನಾಥನ ಉತ್ಸವ ಹೊರಟು ಈ ರೀತಿ ವಿಚಿತ್ರವಾಗಿ ಬಂದು ಸೇರಿದ ಕಥೆ ಎರಡು ಸಂಪುಟದಲ್ಲಿ ಕಾದಂಬರಿ ಬರೆದಿದ್ದಾರೆ ತಿರುವರಂಗನ ಉಲಾ ಉಲಾ ಅಂದ್ರೆ ಉತ್ಸವ ಇದು ವೈಭವದಿಂದ ಹೋಗೋ ತಾಳಮೇಳ ಉತ್ಸವ ಅಲ್ಲ ಹೇಳೋರು ಕೇಳೋರು ಇಲ್ಲದೆ ಗಡಿಪಾರಾಗಿ ಅಲ್ಲಿ ಇಲ್ಲಿ ಸುತ್ತಕೊಂಡು ಬಂದು ಆಮೇಲೆ ವೇದಾಂತೇಶಕರು ಕೊನೆಯಲ್ಲಿ ಗೊಪ್ಪನಾರಿಯ ದಂಡ ದಂಡನಾಯಕ ಮುಳುಬಾಗ್ಲಲ್ಲಿದ್ದವನನ್ನು ಕರೆಸಿ ಬ್ರಾಹ್ಮಣ ಏನಪ್ಪ ರಂಗನಾಥನಗೊಂದು ಜಾಗ ತೋರಿಸ್ತೀಯ ಅಂತ ಕೇಳಿ ಪುನಃ ಹೋಗಿ ಶ್ರೀರಂಗದಲ್ಲಿ ಪ್ರತಿಷ್ಠೆ ಮಾಡಿದರು ಗೋಪುರ ಪ್ರಾಕಾರ ಎಲ್ಲ ಸುಟ್ಟು ಹೋಯಿತು ದೊಡ್ಡ ಗೋಪುರನೇ ಹಾಳು ಮಾಡಿದರು ಎಷ್ಟೊಂದು ಗೋಪುರ ಶ್ರೀರಂಗದ ಅಷ್ಟು ದೊಡ್ಡ ದೇವಸ್ಥಾನ ಇಲ್ಲ ಆಚಾರ್ಯ ಪುರುಷರು ಚೆಲ್ಲಾಪಿಲ್ಲಿಯಾಗಿ ಹೋದರು ಎಪ್ಪತ್ನಾಲ್ಕು ಪೀಠಸ್ಥರು ಎಷ್ಟೋ ಜನ ಹತರಾದರು ಯುದ್ಧ ಗೊತ್ತಿಲ್ಲದೆ ಇದ್ದಂತಹ ಹನ್ನೆರಡು ಸಾವಿರ ಶ್ರೀ ವೈಷ್ಣವರು ಕೈಯಲ್ಲಿ ಲಾಠಿ ಹಿಡ್ಕೊಂಡು ಮುಸಲ್ಮಾನರ ಜೊತೆಯಲ್ಲಿ ಹೋರಾಡಿ ಕಾವೇರಿ ಮರಳಲ್ಲಿ ಸತ್ತರು ಕಾವೇರಿ ಕೆಂಪಾಗಿ ಹೋಯಿತು ಆದರೆ ಆಚಾರ್ಯ ಪರಂಪರೆ ಹೋಗಲಿಲ್ಲ ಇವತ್ತು ಹೇಳ್ತೇವೆ ಗ್ರಂಥಗಳನ್ನು ಕಾಪಾಡಿದರು ಶಿಷ್ಯ ಪರಂಪರೆಯನ್ನು ಅನುಗ್ರಹ ಮಾಡಿದರು ಶೀತಲಾಂ ಗುರು ಸಂತತಿಂ ಇದು ಕುದಿಯೋ ನೀರಲ್ಲ ಶ್ರೀನಿವಾಸ ದಯಾಂಬೋಧಿ ಪರಿವಾಹ ಪರಂಪರಾ ಇದು ಬರೀ ಶ್ರೀ ವೈಷ್ಣವರ ಪರಂಪರೆ ಮಾತ್ರ ತಿಳ್ಕೋಬೇಡಿ ಬ್ರಹ್ಮವಿದ್ಯಾ ಪರಂಪರೆ ಉಳಿತು ಈ ದೇಶದಲ್ಲಿ ಬೇರೊಂದು ದೇಶದಲ್ಲಿ ಹೀಗೆ ದಂಡಯಾತ್ರೆ ಮಾಡಿದರೆ ವೈದಿಕ ಧರ್ಮದ ಶಾಖೆಗಳು ಹೀಗೆ ಉಳಿತಾ ಇದ್ವೋ ಇಲ್ವೋ ಗೊತ್ತಿಲ್ಲ ಗ್ರೀಸ್ನಲ್ಲಿ ಈಜಿಪ್ಟಲ್ಲಿ ಮೆಸಪೊಟೇಮಿಯಾ ಪರ್ಷಿಯಾ ಎಲ್ಲ ಕಡೆ ಅಲ್ಲಿದ್ದ ನಮ್ಮ ಸುಮೇರಿಯ ಭಾರತೀಯ ಧರ್ಮ ಅಲ್ಲೆಲ್ಲ ಹೋಯಿತು ಭಾರತದಲ್ಲಿ ಉಳಿಯಿತು ಎಷ್ಟು ಚೆನ್ನಾಗಿ ಉಳಿಯಿತು ಉಳಿಯಿತು ಮಾತ್ರ ಅಲ್ಲ ಬೆಳೆಯಿತು ಕೋಯಲಿಷನ್ ಗೌರ್ಮೆಂಟ್ ಆಗಲಿ ಒಂದು ಬಿಜೆಪಿ ಬಂದ್ರೆ ಎಷ್ಟು ಉತ್ಸಾಹದಿಂದ ಹಬ್ಬ ಆಚರಣೆ ಮಾಡಿದ್ರು ನೋಡಿದ್ದೀರಿ ನೀವು ಅದು ಇನ್ನೊಂದು ಪಾರ್ಟಿಯವ್ರಿಗೆ ಭಯವಾಯಿತು ಇದು ಮೇಲೆ ಬಂದ್ಬಿಡುತ್ತೆ ನಮ್ಮ ಗತಿ ಏನು ಎಲ್ಲ ಅದು ಹಿಂದೂ ಧರ್ಮದ ದೊಡ್ಡತನವಪ್ಪ ಅದು ವಾಮನನ ಜಾಗ ಕೊಟ್ಟರೆ ತ್ರಿವಿಕ್ರಮ ಆಗ್ತಾನವನು ಬೆಳೆಯುತ್ತೆ ನಮ್ಮ ಧರ್ಮ ಮುದುಕರ ಕೈಲಿ ಹೇಳಿಸ್ತಾನೆ ಕಾಲಕ್ಷೇಪ ಪಾಠ ಹೇಳಿಸ್ತಾನೆ ಪುಸ್ತಕ ಇವತ್ತು ಬರೀತಾರೆ ಪ್ರವಚನ ಮಾಡ್ತಾರೆ ನಮ್ಮ ಧರ್ಮ ಹೋಗೋದಿಲ್ಲ ಯಾಕೆ ಶೀತಲಾಂ ಗುರು ಸಂತತಿಂ ಶ್ರೀನಿವಾಸ ದಯಾಂಬೋಧಿ ಪರೀವಾ ಪರಂಪರಾ ಭಗವಂತನ ದಯೆ ಇದನ್ನ ಯಾರು ತಡೀತಾರೆ ಕಟ್ಟೆ ಹಾಕೋಕೆ ಬರುತ್ತೆ ಇದು ಕಟ್ಟೆ ಹಾಕಿ ತಡೆಯಬೇಕಾದ ಹುಚ್ಚು ಹೊಳೆಯ ಪ್ರವಾಹವಲ್ಲ ನಿಮ್ಮ ಮೇಲೆ ಬರಬೇಕದು ಹೇಗೆ ಗಂಗಾ ನದಿಯ ಪ್ರವಾಹ ಗಂಗೆ ದಡದಲ್ಲಿ ಇದ್ದವರಿಗೆ ಬರೋ ಸಿಕ್ಕೋದು ದೊಡ್ಡದಲ್ಲ ದೂರದಲ್ಲಿರೋರಿಗೆ ಪೊಂಗೋರು ಪರಿಯದಿ ಗಂಗಾ ನಿಪತತಿ ಪರಿಷತ್ ತಾತ್ಪರ್ಯ ರತ್ನಾವಳಿ ಅಂತ ಒಂದು ಗ್ರಂಥ ತಮಿಳಲ್ಲಿರುವ ನಮ್ಮಾಳ್ವಾರರ ತಿರುವಾಳ್ಮೊಳಿಯನ್ನ ಆಚಾರ್ಯರು ವೇದಾಂತೇಶಕರು ಅದರ ಸಾರವನ್ನು ಒಂದೊಂದು ಪದ್ಯವನ್ನು ಒಂದೊಂದು ಶಬ್ದದಲ್ಲಿ ಹಾಕಿ ಹತ್ತು ಪದ್ಯಕ್ಕೆ ಒಂದು ಶ್ಲೋಕದಂತೆ ಸಾವಿರಕ್ಕೆ ನೂರು ಶ್ಲೋಕವಾಗಿ ಭಟ್ಟಿ ಇಳಿಸಿದ್ದಾನೆ ದ್ರಮಿಡೋಪನಿಷತ್ ತಾತ್ಪರ್ಯ ರತ್ನಾವಳಿ ಅದರ ಕೊನೆಯಲ್ಲಿ ಹೇಳ್ತಾರೆ ನಿರಂಜಕ್ಕೆ ಯಾರು ತಡೀತಾರೆ ಎಂದರು ಯಾಕೆ ಮೇಲೆ ಗಂಗೆ ಪ್ರವಾಹ ಮಾಡಿಬಿಟ್ಲು ಭಗೀರಥ ಮುಂದೆ ಶ್ಲೋಕದಲ್ಲಿ ಅದೇ ಬರುತ್ತೆ ಭಗೀರಥ ಏನೋ ತಪಸ್ ಮಾಡಿದ ನನ್ನ ತಾತಂದ್ರೆಲ್ಲ ಆಗಿಬಿಟ್ರು ಕಪಿಲ ಮಹರ್ಷಿ ಕೋಪದಿಂದ ಪಾತಾಳದಲ್ಲಿ ಸಗರ ಪುತ್ರರು ಅವರಿಗೆ ಸದ್ಗತಿ ಆಗಬೇಕು ಅರವತ್ತು ಸಾವಿರ ಭಗೀರಥನ ಮಕ್ಕಳು ಅಷ್ಟು ಜನಕ್ಕೆ ಅಸ್ಥಿ ಸಂಚಯ ಮಾಡಬೇಕು ಎಂಥ ದುಸ್ಥಿತಿ ನೋಡಿ ಭಗೀರಥನಿಗೆ ಒಬ್ಬರು ಸತ್ತರೆ ಅವರು ಬೂದಿಯನ್ನು ತಗೊಂಡೋಗಿ ಗಂಗೆಗೆ ಹಾಕೋದಕ್ಕೆ ಒದ್ದಾಡ್ತಾರೆ ಅಯ್ಯ ಪಶ್ಚಿಮ ವಾಹಿನಿ ತನಕ ಯಾರು ಹೋಗ್ತಾರೆ ಶ್ರೀರಂಗಪಟ್ಟಣಕ್ಕೆ ಅಂತ ಮನೆ ಹತ್ರ ಇರುವ ಕೊಳಕು ಕುಂಟೆಯಲ್ಲಿ ಹಾಕ್ತಾರೆ ಪುತ್ರರಿಗೆ ಗಂಗೆಯಲ್ಲಿ ಅಷ್ಟು ಬೂದಿಯನ್ನು ಹಾಕಬೇಕು ಅರವತ್ತು ಸಾವಿರ ಜನ ಸುಟ್ಟು ಹೋದದ್ದು ಬೂಸಿ ಬೂದಿ ಅಂದರೆ ಎಷ್ಟು ಗೂಡೆ ಆಗ್ಬೋದು ಎಷ್ಟು ಲಾರಿ ಟನ್ ಆಗ್ಬೋದು ಆದರೆ ಒಬ್ಬ ಮಹಾನುಭಾವ ಹುಟ್ಟಿದ ಭಗೀರಥ ಅವನು ತಪಸ್ ಮಾಡಿ ಒಂಟಿ ಕಾಲ ಮೇಲೆ ನಿಂತು ಅನೇಕ ಶತ ಸಂವತ್ಸರಗಳು ಬ್ರಹ್ಮನನ್ನ ತಪಸ್ ಮಾಡಿದ ಬ್ರಹ್ಮ ಹೇಳಿದ ಏನಪ್ಪ ಬೇಕು ಹೊಸ ನನಗೆ ಗಂಗಾದೇವಿ ಬೇಕು ಭೂಮಿಗೆ ದೇವಲೋಕದಲ್ಲಿರುವ ಗಂಗೆ ಇಲ್ಲಿಗೆ ಬೇಕು ಹುಚ್ಚ ಅಂದ ಮೇಲೆ ಆಕಾಶದಲ್ಲಿ ಇರ್ತಕ್ಕ ದೇವಗಂಗೆ ಭೂಲೋಕಕ್ಕೆ ಬಂದರೆ ಭೂಮಿ ಕೊಚ್ಚ ಹೋಗ್ಬಿಡುತ್ತೆ ಕಾಣೋ ಆ ಗಂಗೆಯನ್ನ ತಲೆಯಲ್ಲಿ ಧರಿಸಿ ಆಮೇಲೆ ಕೆಳಗೆ ಇಳಿಸುವಂತ ಒಬ್ಬ ಬೇಕು ಪರಮಶಿವ ಅಂತಿದ್ದಾನೆ ಕೈಲಾಸದಲ್ಲಿ ಅವನನ್ನು ಕುರಿತು ತಪಸ್ಸು ಮಾಡು ಆ ಇನ್ನೊಂದಷ್ಟು ವರ್ಷ ಹಾಗೆ ನೀನು ತಪಸ್ಸು ಮಾಡಿದ ಪರಮಶಿವ ಪ್ರತ್ಯಕ್ಷ ಆದ ಏನು ಬೇಕು ಏನಿಲ್ಲ ಗಂಗೆ ಬರ್ತಾಳೆ ನೀವು ತಲೆಯಲ್ಲಿ ಧರಿಸ್ಬೇಕು ಇವನು ತಪಸ್ಪಟ್ಟ ಗಂಗೆ ಇಳಿದು ಬರೋ ತಪಸ್ಸು ಮಾಡಿದವನು ಬಗೆಯಿರುತ್ತ ನಾನು ಅಲ್ಲ ನೀವು ಅಲ್ಲ ಗಂಗೆ ಇಳಿದಳು ಮೇಲಿನಿಂದ ಗಂಗಾ ಅವತರಣ ಜಗನ್ನಾಥ ಪಂಡಿತ ಗಂಗಾಲಹರಿ ಕಾವ್ಯ ಬರೆದಿದ್ದಾನೆ ಬೇಂದ್ರೆ ಅವರು ಗಂಗಾವತರಣ ಅಂತ ಇಳಿದು ಬಾ ತಾಯಿ ಇಳಿದು ಬಾ ಎಷ್ಟು ಅದ್ಭುತವಾದ ಕವನವನ್ನು ಬರೆದಿದ್ದಾರೆ ಇಳಿಯುವಾಗ ರಭಸದಿಂದ ಬರ್ತಾ ಇದ್ದದ್ದನ್ನು ನೋಡಿದ ಪರಮೇಶ್ವ ಎಷ್ಟಾದರೂ ಇವಳು ಸ್ತ್ರೀ ಕ್ಷಮಾಗುಣ ಇರಬೇಕು ಇವಳಲ್ಲಿ ಅಹಂಕಾರ ಇರೋ ಕಾಣುತ್ತೆ ಮಾಡುತ್ತೆ ನೋಡು ಅಂತ ತನ್ನ ಜಡೆಯನ್ನು ಸಡಿಲ ಬಿಟ್ಟ ಅದರಲ್ಲಿ ಅಡಗಿ ಕೂತು ಬಿಡ್ತು ಕಟ್ಟಾಕಿಬಿಟ್ಟ ಇರ್ತಾ ತಲೆ ಚಚ್ಕೊಂಡ ಇವ್ರ ಜಗಳದಲ್ಲಿ ನನ್ನ ಗತಿ ಏನಾಯಿತು ಭೂಮಿ ಗಂಗೆ ಬರಲಿ ನಾ ತಪಸ್ ಮಾಡಿದ್ರೆ ಇವನ್ ತಲೆಯಲ್ಲಿ ಕಟ್ಟಾಕ್ಬಿಟ್ಟು ತಿರುಗಿ ಇನ್ನೊಂದಷ್ಟು ಕಾಲ ತಪಸ್ ಮಾಡಿದ ಮೇಲೆ ಅದನ್ನು ಸಡಲು ಬಿಟ್ಟ ಸಡಲು ಬಿಟ್ಟರೆ ಏಳು ಸೀಳಾಗಿ ಹರಿಯಿತು ಅದು ಒಂದು ಮಾತ್ರ ಭಗೀರಥನ ಹಿಂದೆ ಉಂಟಾಯಿತು ಭಾಗೀರಥಿ ಅಲಕನಂದ ವಿಷ್ಣುಪದಿ ಬದಿ ಬದರಿಗೆ ಹೋಗೋ ಜಾಗದಲ್ಲಿ ಎಲ್ಲ ನದಿಗಳನ್ನು ನೋಡ್ತೀರಿ ಸಾಮಾನ್ಯವಾದ್ದಲ್ಲ ಪ್ರಯಾಗ ಕ್ಷೇತ್ರಗಳು ಅಲ್ಲಿಂದ ಪಾತಾಳಕ್ಕೆ ಅವಳನ್ನು ಹೋಗಿ ಗಂಗೆಯನ್ನ ಅದ್ರ ಮಧ್ಯದಲ್ಲಿ ಜನ್ಮರ್ಷಿ ಆಶ್ರಮ ಕೊಚ್ಚಿದಳು ಅವ ಬಾಯಿಂದ ಹೊರಗೆ ಬಿಟ್ಟ ಜಾಹ್ನವಿ ಅಂತ ಹೆಸರಾಯಿತು ವಿಷ್ಣುಪದಿ ಅಂತ ಹೆಸರಾಯಿತು ನಾವೆಲ್ಲೋ ದಕ್ಷಿಣ ಭಾರತದಲ್ಲಿ ಕೂತಿದ್ದೇವೆ ಕೈ ಕಾಲಿಲ್ಲದೆ ಇದ್ದವರು ಅಯ್ಯೋ ನನಗೆ ಗಂಗಾ ಯಾತ್ರೆ ಆಗುತ್ತೆ ಅಂತ ಅದಕ್ಕೆ ಹೇಳ್ತಾರೆ ಪೊಂಗೋರು ಪರಿಯದಿ ಗಂಗಾ ನಿಪತತಿ ಕುಂಟನ ಮೇಲೆ ಗಂಗೆಯೇ ಬಂದು ಬಿದ್ರೆ ಸಾಕೇನಪ್ಪ ಸ್ನಾನ ಮಾಡಿದ್ದು ಇನ್ನೂ ಬಿಡಲೆ ನೀರು ಅಂತ ಕೇಳುವಂತೆ ಆಚಾರ್ಯ ಪರಂಪರೆ ಎಂಬುದು ನೀವು ಕೂತಿರುವಲ್ಲಿಗೆ ನಿಮಗೆ ವೇದಾಂತ ಜ್ಞಾನವನ್ನು ತಂದು ಕೊಡುವ ವಿಷ್ಣುಪದಿ ಇದು ಗಂಗೆ ಕುಂಟ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಗಂಗೆಯೇ ನಿಮ್ಮ ಮನೆಗೆ ಬಂದರೆ ಅಯ್ಯೋ ಅಯ್ಯೋ ಸ್ನಾನ ಮಾಡ್ಬೇಕು ನನಗೆ ಮನಸ್ಸಿಲ್ಲ ಟೈಮ್ ಇಲ್ಲ ಆಮೇಲೆ ಬಾಂತ ಯಾರು ಹೇಳ್ತೀರಾ ನೋಡಿ ಪಂಗೋರು ಪರಿ ಪಂಗು ಅಂದ್ರೆ ಕುಂಟ ಯದಿ ಗಂಗಾನಿ ಪತತಿ ಹಾಗೆ ಆಳ್ವಾರರು ತಮಿಳು ಭಾಷೆಯಲ್ಲಿ ಸಂಸ್ಕೃತದಲ್ಲಿದ್ದ ವೇದ ಗಂಗೆಯನ್ನ ದ್ರವಿಡ ಭಾಷೆಯಲ್ಲಿ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆಯಲ್ಲಿ ಹರಿವಿದರು ಆದ್ದರಿಂದ ಇದು ಬೊತ್ತುವ ನೀರಲ್ಲ ಇದು ತ್ರಿಜನ ಕಮಲಾಮಾಸ ಕಾರುಣ್ಯೈಕಾಂತಿನೋ ಭಜೆ ರೂಪೇಣ ತ್ರಿವೇದಿ ಸರ್ವಯೋಗ್ಯತಾಂ ನಿನ್ನೆ ಅದನ್ನು ವಿವರಿಸಿದವು ಭಗವಂತನ ಪರಿಪೂರ್ಣ ಕೃಪೆಗೆ ಪಾತ್ರರಾದವರ ಕೈಯಲ್ಲಿ ಅವನು ಸ್ತೋತ್ರವನ್ನು ಸ್ವೀಕಾರ ಮಾಡ್ತಾನೆ ಸಿಕ್ಕವರು ಸ್ತೋತ್ರ ಮಾಡಿದರೆ ಯಾರು ಹೇಳೋದಿಲ್ಲ ಎಷ್ಟೋ ಜನ ಸ್ತುತಿ ಬರೀತಾರೆ ಕವಿ ಬರೀತಾರೆ ಬರೆದವರೆಲ್ಲ ಪುಸ್ತಕ ತಂದು ತಂದು ನನಗೆ ಕೊಡ್ತಾರೆ ಇಡೋಕೆ ಜಾಗ ಇಲ್ಲ ಇದಿಷ್ಟಿಷ್ಟಗಳ ಚೀಟಿ ಮಾಡಿದಾಗ ಮಾಡ್ತಾರೆ ಕೆಲವರು ಜಿಪುಣ್ತನ ಅದರಲ್ಲೂ ಬೇರೆ ಒಂದು ಸ್ಟ್ಯಾಂಡರ್ಡ್ ಬುಕ್ ಅಂದ್ರೆ ಒಂದು ಸೈಜ್ ಇರಬೇಕೋ ಬೇಡವೋ ಅದು ಹುಡುಕಬೇಕಾದ್ರೆ ದುರ್ಬೀನ್ ಹಾಕೊಂಡು ಹುಡುಕಬೇಕು ಆ ಪುಸ್ತಕಗಳಿಂದ ಇಷ್ಟಿಷ್ಟಿಷ್ಟಿಷ್ಟೇ ಮಾಡಿರ್ತಾರೆ ಚೀಟಿ ಆ ಪುಸ್ತಕದ ಹೆಸರು ನೆನಪಿರೋದಿಲ್ಲ ಅದು ಉಳಿಯೋದಿಲ್ಲ ಭಗವಂತನ ಕೃಪೆಯಿದ್ದು ಯಾರಾದರೂ ಅಕ್ಷರದ ಮೂಲಕವಾಗಿ ಸ್ತೋತ್ರವನ್ನು ಮಾಡಿದರೆ ಅದು ಸಾರ್ವಕಾಲಿಕವಾಗಿ ಉಳಿಯುತ್ತೆ ಬಾಯಲ್ಲಿ ಉಳಿಯುತ್ತೆ ಹತ್ತೇ ಶ್ಲೋಕ ಎಂಟೇ ಶ್ಲೋಕ ನೂರು ಶ್ಲೋಕ ಸಾವಿರ ಶ್ಲೋಕ ಎಷ್ಟು ಬರೆದ್ರು ವೇದಾಂತ ದೇಶಕರು ಪೆನ್ನು ಪೇಪರು ಹಾಳೆ ಪ್ರಿಂಟು ಮುದ್ರಣ ಇಲ್ಲದೇ ಕಾಲದಲ್ಲಿ ಉಳಿಯಿತು ಪ್ರಿಜಿನ ಕಮಲಾವಾಸ ಕಾರುಣ್ಯ ಐಕಾಂತಿನೋ ಭಜೆ ಕಾರುಣ್ಯ ಐಕಾಂತಿನ ಈ ಚಾತಕ ಪಕ್ಷಿ ಮಳೆ ನೀರು ಭೂಸ್ಪರ್ಶ ಇಲ್ಲದೆ ಬೀಳುವ ಆ ನೀರನ್ನು ಮಾತ್ರ ಕುಡಿಯುತ್ತೆ ಅಂತ ಒಂದು ಕವಿ ಸಮಯ ನಾನು ನೋಡಿಲ್ಲ ಚಾತಕ ಪಕ್ಷಿಯನ್ನು ಯಾರು ನೋಡಿದ್ರೆ ಹೇಳಿ ಕವಿಗಳು ಆ ಪಕ್ಷಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಎಲ್ಲಿದೋ ನಮ್ಗೆ ಗೊತ್ತಿಲ್ಲ ಅದು ಇನ್ನೊಂದು ಸಲ ವರ್ಷದಲ್ಲಿ ಮಳೆ ಬರೋ ತನಕ ಆ ಒಂದು ಎರಡು ಹನಿ ಮಳೆ ನೀರಿನ ಮೇಲೆ ಬದುಕಿರುತ್ತಂತೆ ಇಂದು ವಿಚಿತ್ರವಾದ ಪಕ್ಷಿ ಉಪನ್ಯಾಸ ಬರುತ್ತೆ ನೀವು ಕಾಯ್ಕೊಂಡಿರೋ ಹಾಗೆ ಎಂಟು ತಿಂಗಳಾಗಲಿ ಒಂಬತ್ತು ತಿಂಗಳಾಗಲಿ ಈ ವರ್ಷ ನಿಮ್ಮ ಪ್ರೋಗ್ರಾಮ್ ಮತ್ತೆ ಜೂನ್ ಜುಲೈ ತನಕ ಆಗೋದಿಲ್ಲ ಏನು ಮಾಡಲಿ ನಾನು ಒದ್ದಾಡ್ತಾ ಇದ್ದೇನೆ ಭಗವದ್ಗೀತೆ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರು ಅವನ ಕೃಪೆ ಬರಬೇಕು ಆದ್ರೆ ಅಳ್ವಾರುಗಳು ಭಗವಂತನ ಕೃಪೆಯನ್ನ ಕಮಲಾವಾಸ ಕಾರುಣ್ಯ ಏಕಾಂತಿನಃ ಭಗವತ್ ಕರುಣೆ ಒಂದೇ ಬೇಕು ನಮಗೆ ಇನ್ನೇನು ಬೇಡ ಮೂವತ್ಮೂರು ಕೋಟಿ ದೇವತೆಗಳು ಇತರರು ಬಂದು ನಾವು ಕರುಣೆ ತೋರಿಸ್ತೇವೆ ಹೋಗಯ್ಯ ನಿಮ್ಮ ಕರುಣೆ ಯಾರಿಗೆ ಬೇಕು ಕಮಲಾವಾಸ ಕಾರುಣ್ಯ ಏಕಾಂತಿನೋ ಭಜೆ धत्ते ರೂಪೇಣ ತ್ರಿವೇದಿ ಸರ್ವಯೋಗ್ಯತಾ ವೇದಗಳು ಪವಿತ್ರವಾಗಿದ್ದರೂ ಅದಕ್ಕೊಂದು ಕೆಟ್ಟ ಹೆಸರು ಇದೆ ಅದು ಎಲ್ರಿಗೂ ಸಿಕ್ಕೋದಿಲ್ಲ ಅಂತ ಜನವಾರ ಹಾಕಿದವರು ಯಜ್ಞೋಪೀತಾಧಿಕಾರ ಇದ್ದವರು ತ್ರೈವರ್ಣಿಕರು ಮಾತ್ರ ವೇದ ಓದ್ಬೋದು ಅಂತ ಒಂದು ಬಂದ್ಬಿಡ್ತು ಹಿಂದಿಂದ ಈಗ ಎಲ್ಲರೂ ಓದ್ಬೋದಲ್ಲ ಓದಿದ್ರೆ ಅದು ದಕ್ಕೋದಿಲ್ಲ ಅದು ತ್ರೈವರ್ಣಿಕರಿಗೂ ವೇದ ಅರ್ಥ ಆಗೋದಿಲ್ಲ ಬಿಡಿಸಿ ಹೇಳಬೇಕು ಈಗ ಬರುವಾಗ ಹೇಳಿದ್ರು ನಮ್ಮನ್ನ ವಾಹನದಲ್ಲಿ ಬಂದವರು ಅದೇನೋ ನ ಕರ್ಮಣಾನ ಪ್ರಜಯ ಧನೇನ ಹೇಳ್ತಾರಲ್ಲ ಈ ಮಂತ್ರದ ಅರ್ಥವೇನು ಆ ಮಂತ್ರ ಅರ್ಥ ಅವ್ರಿಗೆ ಹೇಳಿದೆ ನಾನು ಸನ್ಯಾಸಿಗಳು ಬಂದರೆ ಅದನ್ನು ಈ ಮಂತ್ರ ಹೇಳ್ತಾರೆ ಕಲಶ ತೋರಿಸ್ತಾರೆ ಅವರಿಗೆ ತ್ಯಾಗೇ ನೈಕೆ ಅಮೃತತ್ವಮಾನಶು ಕನ್ನಿಹಿ ತಂಗು ಇದೆಲ್ಲಿ ಬರುತ್ತೆ ನಾರಾಯಣ ಉಪನಿಷತ್ತಲ್ಲಿದೆ ತಪ್ಪು ತಪ್ಪಾಗಿ ಹೇಳ್ತಾರೆ ಸ್ವರ ಸರಿಯಾಗಿ ಹೇಳೋದಿಲ್ಲ ಅನೇಕರಿಗೆ ಅರ್ಥವೂ ಗೊತ್ತಿರೋದಿಲ್ಲ ಇದು ಪರಿಚಿತವಾದ ಮಂತ್ರದ್ದೇ ಈ ಸ್ಥಿತಿ ಒಂದು ಆರತಿ ದೇವರಿಗೆ ಆರತಿ ಮಾಡುವ ಸಲಹೆಗಳು ಬರೋದಿಲ್ಲ ಪರ್ಯಾತ್ಯ ಅನಂತರಾಯ ಅನಂತರಾಯ ಅಂತ ಒಬ್ಬ ಇದನ್ನೇನು ಕೇಳಬೇಡಿ ರೈ ಅಂದ್ರೆ ಐಶ್ವರ್ಯ ಅನಂತರಾಯ ಕೊನೆಯಿಲ್ಲದಷ್ಟು ಐಶ್ವರ್ಯವನ್ನ ಭಗವಂತ ನಮಗೆ ಕೊಡಲಿ ಪರ್ಯಾಪ್ತಿ ತೃಪ್ತಿಯಾಗುವಷ್ಟು ಅದು ಪರ್ಯಾಪ್ತಿಯ ಹೇಳು ಆ ಪರ್ಯಾಪ್ಯ ಹೇಳ್ತಾರೆ ಕೆಲವರು ಇದನ್ನ ದೋಷಣೆಗೆ ಹೇಳ್ತೀರಿ ಯಾಕೆಂದ್ರೆ ವೇದೋಚ್ಚಾರ ಮಾಡುವುದಕ್ಕೆ ಕೇಳಿಕೊಂಡು ಬಂದು ಕುಲದಲ್ಲಿಯೇ ವೇದೋಚ್ಚಾರ ಮಾಡುವುದು ಕಷ್ಟ ಸರಿಯಾಗಿ ಉಚ್ಚಾರ ಮಾಡಿದರೆ ಅರ್ಥಜ್ಞಾನ ಇರೋದಿಲ್ಲ ಅರ್ಥಜ್ಞಾನ ಇದ್ರೆ ಅನುಸಂಧಾನ ಇರೋದಿಲ್ಲ ವೇದತ್ತಿನ ಉಳ್ಪುರುಳಾಯ್ ಅದು ಚೀಲ್ ನಿರ್ಕುಂನಾಥನ್ ವೇದಗಳ ಅರ್ಥ ಸ್ವರೂಪನಾದ ಭಗವಂತನನ್ನು ಉಪಾಸನೆ ಮಾಡಿ ಹೃದಯದಲ್ಲಿ ಅನುಭವಿಸುವುದು ಬಹಳ ಕಷ್ಟದ ಕೆಲಸ ಅದನ್ನ ತ್ರಿವೇದಿ ಸರ್ವಯೋಗ್ಯತಾ ಎಲ್ಲ ಜಾತಿಯವರು ಅಂದಣರು ಅಂತ್ಯರು ವ್ಯತ್ಯಾಸವಿಲ್ಲದಂತೆ ಅದೇ ವೇದಾರ್ಥಗಳು ದೊರೆಯುವಂತೆ ತಮಿಳಿನಲ್ಲಿ ಮ ವೇದಂ ತಮಿಷೈದ ಮಾರನ್ ಷಡಹೋಪನ್ ನಮ್ಮಾಳ್ವಾರರು ತಿರುಮಂಗಿ ಆಳ್ವಾರರು ಅದೇ ವೇದಾರ್ಥಗಳನ್ನೇ ತಮಿಳಲ್ಲಿ ಹೇಳಿದರು ಹೌದು ಪುರಂದ್ರದಾಸರು ಏನು ಮಾಡಿದರು ಹರಿದಾಸರ ಮೂವ್ಮೆಂಟ್ ಅವರು ಅದನ್ನೇ ಮಾಡಿದರು ವ್ಯಾಸತೀರ್ಥರು ಮಧ್ವಾಚಾರ್ಯರು ನಡುವೆ ಇದ್ದ ಅನೇಕ ಆಚಾರ್ಯರು ವ್ಯಾಸಕೂಟದವರು ದೊಡ್ಡ ದೊಡ್ಡ ಗ್ರಂಥಗಳನ್ನ ತಾಂಡವ ಅಂತ ಬರೆದ್ರು ಚಂದ್ರಿಕಾಂತ ಒಂದು ಗ್ರಂಥ ಬರೆದ್ರು ನ್ಯಾಯಸುಧ ಅಂತ ಬರೆದ್ರು ಎಷ್ಟು ಜನಕ್ಕೆ ತಿಳಿಯುತ್ತೆ ಮಾಧುರಿಗೆ ಅವರೇ ನಾಲ್ಕು ಜನ ಪಂಡಿತರು ಮಾತಾಡ್ತಾ ಕೂತಿರ್ತಾರೆ ಬಯೋದಿಲ್ಲ ನಾನು ಮನೆ ಮನೆ ಬಾಗಿಲಿಗೆ ಮುಟ್ಟಿಸ್ತವ್ರು ಯಾರು ಐಕಾಂತೇನೋ ಭಜೆ ದಾಸಕೂಟ ಮಾಡಿಸಿ ಈ ಕೆಲಸನ ಸರ್ವಯೋಗಂ ಯೋಗ್ಯ ಮನಾಯಾಸ ಬಂದೊಂದು ಬಾ ಚಿಲುಕ ಒಳ್ಳಾಡುತ್ತಿದೆ ಅಂದ್ರು ಒಂದು ಹಾಡಲ್ಲಿ ಪುರಂದ್ರದಾಸರು ಒಳಗಿದ್ದವಳು ಗೈಯಾಳಿ ಮೂಳಿ ಬೈತಾರೆ ದಾಸ ಬಂದ್ಬಿಟ್ಟ ಪುರಂದ್ರದಾಸ ಭಿಕ್ಷೇತ್ರಕ್ಕೆ ಅಂತ ಅವ್ರು ನೋಡಿ ಬಾಗಿಲು ಹಾಕೊಂಡಿದ್ದಾಳೆ ಹೊರಗಡೆ ಚಿಲುಕ ಮೇಲಿನಿಂದ ಜಡೆ ಬಿದ್ದಾಗಿ ಜ್ಯೋತಿ ಬಿದ್ದಿದೆ ಆಡ್ತಾ ಇದೆ ಅದು ಆ ಚಿಲುಕ ಅಲ್ಲಾಡ್ತಾ ಇದೆ ಈಗ ತಾನೇ ಒಳಕ್ಕೆ ಹೋಗಿದ್ದಾಳೆ ನಾನು ನೋಡಿದ ಮೇಲೆ ಹೋಗಿದ್ದಾಳೆ ಗೈಯಾಳಿ ಮೂಳಿ ಹ್ಮ್ ಹೇಳ್ತಾರೆ ಪುರಂದ್ರದಾಸರು ಅಮ್ಮ ಇನ್ನೊಂದು ಎರಡು ನಿಮಿಷ ನೀ ಬಾಗ್ಲಲ್ಲಿ ನಿಂತ್ಕೊಂಡಿದ್ರೆ ನೀ ಭಿಕ್ಷೆ ಕೊಡದೇ ಇದ್ರು ನಿನ್ನ ಕಿವಿಯ ಹರಡನ ಎರಡು ಹರಿನಾಮವನ್ನು ಹಾಕ್ತಾ ಇದ್ನಲ್ಲ ಕೇಳಲಿಲ್ವಲ್ಲ ಹೋಗೋದಾಸಯ್ಯ ಇಕ್ಕಲಾರದ ಕೈ ಅಂಜಲು ನೋಡಿ ಇದೆಲ್ಲ ಎಷ್ಟು ಹೇಳಿದ್ದಾರೆ ಇದನ್ನು ತಮಿಳು ಆಳ್ವಾರಗಳು ಹೇಳಲಿಲ್ಲ ಲೇ ಕೈ ಅಂಜಲಾಗಿದೆ ಕಾಣೋ ದಾಸಯ್ಯ ನಾಳೆ ಬಾ ಹೋಗು ಅಂತಾಳೊಬ್ಬಳು ಇಕ್ಕಲಾರದ ಕೈ ಅದು ಕೈ ಆ ಕೈ ಹೋಗಿ ಇಕ್ಕಲಾರದ ಕೈ ಅದು ಯಾವ ಇಟ್ಟರು ಏನು ಕಥೆ ನೋಡಿ ದಾನಕ್ಕೂ ಉಪಯೋಗವಿಲ್ಲ ಸ್ವೀಕಾರಕ್ಕೆ ಕೊಡುವುದಕ್ಕೆ ಯಾವುದಕ್ಕೂ ಉಪಯೋಗವಿಲ್ಲ ದಾಸರು ಭಿಕ್ಷೆಗೋಸ್ಕರ ಹೋಗಲಿಲ್ಲ ಭಿಕ್ಷೆ ಎನ್ನುವುದು ನೆಪ ಮನೆ ಮನೆಗೆ ಹೋಗಿ ಹರಿನಾಮಾಮೃತವನ್ನು ಬಡಿಸಿದರು ಏನನ್ನು ಅಪೇಕ್ಷೆ ಮಾಡಿದರು ಜನ ಉದ್ಧಾರವಾಗಲಿ ಅಲ್ಲ ಅವರು ಮಾಡದೇ ಇದ್ರೆ ಹದಿನೇಳನೇ ಶತಮಾನ ಹದಿನಾರನೇ ಶತಮಾನ ಹದಿನೈದನೇ ಶ ಈ ಭಕ್ತಿಯ ಪ್ರವಾಹ ಬರದೇ ಇದ್ರೆ ಕರ್ನಾಟಕದ ಗತಿ ಏನಾಗ್ತೈತೆ ಯೋಚನೆ ಮಾಡಿ ತಮಿಳುನಾಡಲ್ಲಿ ಆಳ್ವಾರರು ನಾಯನಾರರು ಶೈವರು ವೈಷ್ಣವ ಭಕ್ತಿ ಬರೆದಿದ್ರೆ ಉತ್ತರದ ಮೀರಾಬಾಯಿ ತುಳಸಿದಾಸರು ಬರೆದಿದ್ರೆ ನರಸಿಂಹ ಮೆಹ್ತಾ ಈ ದೇಶ ಬದುಕಿರುವುದೇ ಭಕ್ತಿ ಮೂವ್ಮೆಂಟಿಂದ ಮೊಘಲರು ಯಾವತ್ತು ವಕ್ರಿಸಿದ್ರು ಗಜನಿ ಘೋರಿ ಅಲ್ಲಿಂದ ಆಚೆಗೆ ಸಂತರಿಗೆ ಕಮಲಾವಾಸ ಕಾರುಣ್ಯ ಏಕಾಂತಿಗಳಾದ ಭಗವದ್ ಭಕ್ತರಿಗೆ ಓ ಈ ಸಂಸ್ಕೃತದಲ್ಲಿ ಹೇಳಿದರೆ ನಮ್ಮ ಧರ್ಮ ಉಳಿಯೋದಿಲ್ಲಪ್ಪ ಅವರವರ ಭಾಷೆಯಲ್ಲಿ ತಿಳಿಸಬೇಕು ಎಂಬುದಾಗಿ ಹಿಂದಿಯಲ್ಲಿ ಮರಾಠಿಯಲ್ಲಿ ಅಯ್ಯೋ ಮರಾಠಿಯಲ್ಲಿ ಅಂತಹ ಸಂತರು ನಾಮದೇವರು ತುಕಾರಾಮದ ಒಬ್ಬೊಬ್ಬರು ಮಹಾಭಕ್ತರು ಭಗವಂತನ ಕೊಂಡಾಡಬಹುದು ಭಾಷೆ ಯಾವುದು ಅದು ಕಡಿಮೆಯಲ್ಲ ಎಂಬುದಾಗಿ ಕೃತಿನ ಕಮಲಾಮಾಸ ಕಾರುಣ್ಯ ಅವನು ಬರಲಿ ಅಂತ ಅದನ್ನೇ ನೆನ್ನೆದೇ ರಿಪೀಟ್ ಮಾಡ್ತಾ ಇದ್ದೇನೆ ಕಾರುಣ್ಯ ಏಕಾಂತಿನೋ ಭಜೆ ಅವರಿಗೆಲ್ಲ ನಮಸ್ಕಾರ ಹೇಳಬೇಕು ಸೌಖ್ಯ ಸೌಖ್ಯರೂಪೇಣ ತ್ರಿವೇದಿ ಸರ್ವಯೋಗ್ಯತಾಂ ಹರಿದಾಸರ ಪದಗಳನ್ನು ಹೇಳಿದ್ರಿಂದ ಮೋಕ್ಷ ಬರುತ್ತೆ ಅಂತ ಕೆಲವರು ಪ್ರಶ್ನೆ ಕೇಳ್ತಾರೆ ಯಾರೊಬ್ರು ಭದ್ರಗಿರಿ ಅಚ್ಚುದ್ದಾಸರನ್ನ ನೋಯಿಸಿಬಿಟ್ರು ಮನಸ್ಸು ನಿಮ್ಗೆ ಹರಿಕಥೆ ಮಾಡಿದ್ರಿಂದ ಮೋಕ್ಷ ಐತೆ ಕೇಳಿದ್ರಿಂದ ಮೋಕ್ಷ ಐತೆ ತುಂಬಾ ನೊಂದುಕೊಂಡ್ರು ಕೋಮಲ ಹೃದಯ ಈಗಂದ್ರು ನೋಡಿ ಯಾರು ಮಠಾಧೀಶ್ವರ ಹೀಗಂದ್ಬಿಟ್ರಂತೆ ಗಂಗಾವತಿಯಲ್ಲಿ ನಂಜೋತಿಯಲ್ಲಿ ಹೇಳಿದರು ಅದನ್ನು ಒಂದು ಉಪನ್ಯಾಸದಲ್ಲಿ ಪ್ರಸ್ತಾಪ ಮಾಡಿ ಉಡುಪಿಯಲ್ಲಿ ವಾದರಾಜ ಕನಕದಾಸ ಪುರಂದರ ಉತ್ಸವ ಮಾಡೋ ಕಾಲದಲ್ಲಿ ಆಳ್ವಾರರು ಹರಿದಾಸರು ಅಂತ ಒಂದು ಉಪನ್ಯಾಸ ಮಾಡಿದೆ ಪುಸ್ತಕ ಅಚ್ಚು ಮಾಡಿದ್ದಾರೆ ಅದರಲ್ಲಿ ಪ್ರಸ್ತಾಪ ಮಾಡಿದ್ದೆ ದಾಸರು ಹೊಂದಿಕೊಂಡ್ರು ಆ ಪುಸ್ತಕ ತಗೊಂಡು ಅಂಡರ್ಲೈನ್ ಮಾಡಿ ಮಾದಿಹಳ್ಳಿಯಲ್ಲಿ ಹರಿಕತೆಗೆ ಬಂದಾಗ ನೀವು ಹೇಳಿದ ಮಾತು ಇಲ್ಲಿದೆ ನೋಡಿ ನನಗೆ ತೋರಿಸಿದ್ರು ಅವರು ಇದು ಮೌಢ್ಯ ಯಾವ ಭಾಷೆ ಸ್ತೋತ್ರ ಮಾಡಿದ್ರೆ ಮೋಕ್ಷವಾಗುತ್ತೆ ಇದು ಹುಚ್ಚು ಪ್ರಶ್ನೆ ಭಾಷೆ ಮುಖ್ಯವಲ್ಲ ಯಾವ ಭಾಷೆಯಲ್ಲಿದ್ರೂ ವಿಷಯ ಭಗವಂತನಾದರೆ ಸ್ತುತಿಸುವುದು ಪರಿಶುದ್ಧ ಹೃದಯವಾದರೆ ಕಪಟ ಗೊತ್ತಿಲ್ಲದ ಹೃದಯವಾಗಿದ್ದರೆ ನಮ್ಮಪ್ಪ ಅಂತ ಒಂದು ಮಗು ತೊದಲು ಬಾಯಿಲಿ ಎಂಜಲು ಬಾಯಿಲಿ ಜೊಲ್ ಸುರಿಯೋ ಬಾಯಲ್ಲಿ ಹೇಳಿದರು ತಂದೆಗೆ ಪ್ರೀತಿ ಆಗುವಂತೆ ನೋಡಿ ಉದಾಹರಣೆ ನಂದಲ್ಲ ಭಾಷಾ ಗೀತಿ ಪ್ರಶಸ್ತ ಭಗವತಿ ವಚನಾತ್ ರಾಜವಚ್ಚೋಪಚಾರಾತ್ ನಮ್ಮ ರಾಜ ಬಂದ ಅಂತ ಒಂದು ಮಗು ಬೀದಿಯಲ್ಲಿ ನಿಂತಿದೆ ಸರಿಯಾಗಿ ಅಂಗಿ ಹಾಕ್ಕೊಂಡಿಲ್ಲ ಮೈಯೆಲ್ಲ ಧೂಳು ಹರಕಲಂಗಿ ಬಾರೋ ಒಳಗೆ ಅಂತ ಕರೆಸಿದ್ದಾಳೆ ತಾಯಿ ಉತ್ಸವದಲ್ಲಿ ರಾಜ ಬಂದ ನಮ್ಮ ರಾಜ ಬಂದ ಅಂತು ರಾಜನೇ ಬಹಳ ಖುಷಿಯಾಯಿತು ನಮ್ಮ ರಾಜ ಅಂತ ಮಗು ತನಕ ಜ್ಞಾನ ಬಂತಲ್ಲ ಅಂತ ಹತ್ರ ಇದ್ದು ಒಂದು ಹೂ ತೆಗೆದು ಅದರ ತಲೆ ಮೇಲೆ ಹಾಕುವಂತೆ ಅರ್ಚನೆ ಮಾಡುವುದು ಮುಖ್ಯ ತಮಿಳು ಕನ್ನಡ ತೆಲುಗು ಹಿಂದಿ ಯಾವುದೇ ಭಾಷೆ ಇದ್ರೂ ಪರವಾಗಿಲ್ಲ ತ್ರಿವೇದಿ ಸರ್ವಯೋಗ್ಯತಾಂ ಈಗ ನಾಲ್ಕನೇ ಶ್ಲೋಕಕ್ಕೆ ಹೋಗ್ತೇನೆ ಭಗವಂತನ ಕರುಣೆ ಎಂಬ ಪ್ರವಾಹದ ಇನ್ನೊಂದು ಸಿಗಳು ಪರಾಶರ ಮುಖಾನ್ ಮಂದೇ ಭಗೀರಥನಯೇ ಸ್ಥಿತಾನ್ ಕಮಲಾಕಾಂತ ಕಾರುಣ್ಯ ಗಂಗಾ ಪ್ಲಾವಿತ ಮದ್ವಿಧಾನ್ ಗಂಗಾ ಪ್ಲಾವಿತ ಮದ್ವಿಧಾನ್ ಉದಾಹರಣೆ ಆಗಲೇ ಕೊಟ್ಬಿಟ್ಟೆ ಪರಾಶರ ಮುಖಾನ್ ಒಂದೇ ಪರಾಶರ ಮಹರ್ಷಿಗಳೇ ಮೊದಲಾದ ಮಹರ್ಷಿಗಳನ್ನೆಲ್ಲ ನಾನು ಸ್ತೋತ್ರ ಮಾಡ್ತೇನೆ ಯಾರು ವ್ಯಾಸ ವಾಲ್ಮೀಕಿ ಶುಕ ಶೌನಕ ಪರಾಶರ ಮೈತ್ರೇಯ ಮೊದಲಾದ ಮಹರ್ಷಿಗಳು ಸಂಸ್ಕೃತ ವಾಂಗ್ಮಯದಲ್ಲಿ ಇತಿಹಾಸಗಳನ್ನು ಪುರಾಣಗಳನ್ನು ಕೊಟ್ಟವರು ಪರಾಶರ ಮುಖಾನ್ ಪರಾಶರರೊಬ್ಬರೇ ಅಲ್ಲ ತತ್ವೇನ ಯಶ್ಚಿದತೆಜೀಶ್ವರ ತತ್ಸ್ವಭಾವ ಭೋಗಾಪವರ್ಗ ತದುಪಾಯ ಗತಿರುದಾರ ಸಂದರ್ಶಯನ್ನಿರಮೀತ ಪುರಾಣರತ್ನ ತಸ್ಮೈ ನಮೋ ಮುನಿವರಾಯ ಪರಾಶರಾಯ ಯಾಮುನಾಚಾರ್ಯರು ಸ್ತೋತ್ರರತ್ನದಲ್ಲಿ ವಿಷ್ಣು ಪುರಾಣಕರ್ತರಾದ ಪ್ರಥಮ ಪುರಾಣಕರ್ತರಾದ ಪರಾಶರರನ್ನು ಸ್ತೋತ್ರ ಮಾಡ್ತಾರೆ ಭಾಗವತ ಅಲ್ಲವೇ ಪುರಾಣದಲ್ಲಿ ಶ್ರೇಷ್ಠ ಭಾಗವತ ಆಮೇಲೆ ವ್ಯಾಸರು ನಮಗೆ ಕೊಟ್ಟಿದ್ದು ಅವರ ತಂದೆ ಪರಾಶರ ಮಹರ್ಷಿಗಳು ಕೊಟ್ಟಿದ್ದು ವಿಷ್ಣು ಪುರಾಣ ಪೂರ್ವದಲ್ಲಿ ವಿಷ್ಣು ಪುರಾಣವು ಹದಿನೆಂಟು ಸಾವಿರ ಶ್ಲೋಕ ಇತ್ತು ಈಗಿರುವ ವಿಷ್ಣು ಪುರಾಣದಲ್ಲಿ ಬರೀ ಆರು ಸಾವಿರ ಶ್ಲೋಕಗಳಿವೆ ಯಾಕೆಂದ್ರೆ ವಿಷ್ಣು ಪುರಾಣ ಒಡೆದು ವಿಷ್ಣು ಧರ್ಮ ವಿಷ್ಣು ಧರ್ಮೋತ್ತರ ಅಂತ ಇನ್ನೆರಡು ಭಾಗವಾದ್ದರಿಂದ ಆರು ಆರು ಆರು ಹದಿನೆಂಟು ಇದರಲ್ಲಿ ನಿಮಗೊಂದು ಆಶ್ಚರ್ಯ ಹೇಳ್ತೇನೆ ಪುಣ್ಯಕೋಟೆ ಕಥೆ ಕೇಳಿದ್ದೀರಿ ಧರಣಿ ಮಂಡಲ ಮಧ್ಯದೊಳಗೆ ಕೇಳಿದಿರಲ್ವಾ ಹೇಳಬೇಡಿ ಈ ಕಥೆ ಎಲ್ಲಿದು